सम्मेलनम् अत्र चलति बहवः ज्येष्ठाः अत्र आगताः सन्ति अत्र बहवः ज्येष्ठाः आगताः सन्ति ह्यः जावगल् श्रीनाथ महोदयः आगतवान् अन्यान्य प्रमुखाः अद्य क्रिकेटर् दोड्डगणपतिमहोदयः आगतवान् विभिन्नाः प्रमुखाः आगच्छन्तः सन्ति संस्कृतसम्मेलने बहवः प्रमुखाः अत्र च सन्ति अपि इदानीं ಅಸ್ಮಾಕಂ ಮಧ್ಯೆ ಬೆಂಗಳೂರು ನಗರಸ್ಯ ಅನ್ನಪೂರ್ಣ ಇತಿ ಖ್ಯಾತ ಏಕಾ ಭಗಿನಿ ಮಾತಾ ಅತ್ರ ಅಸ್ತಿ ತೇಜಸ್ವಿನಿ ಅನಂತಕುಮಾರ ಬೆಂಗಳೂರು ನಗರಸ್ಯ ಅನ್ನಪೂರ್ಣ ಏವ ಯತಃ ಲಕ್ಷಶಃ ಬಾಲಾಹ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರತಿ ದಿವಸ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ನೆನಪು ಮಾಡ್ತಾ ಊಟ ಮಾಡುತ್ತೆ ಇವತ್ತು ಇವತ್ತಿಂದಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಅನ್ನ ಸೇವೆ ನಡೀತಾ ಇದೆ ಅಷ್ಟೇ ಅಲ್ಲ ಅನ್ನ ಅಕ್ಷರ ಆರೋಗ್ಯ ಕ್ಷೇತ್ರ ತ್ರಯೇ ಅಪಿ ಹಸಿವಾಗಿದ್ದಾಗ ಬುಭುಕ್ಷ ಯದಾ ಭವತಿ ಏನು ಅನಿಸಲ್ಲ ವಿವೇಕಾನಂದರು ಹೇಳಿದ್ರಲ್ಲ ಹಸಿವಾಗಿದ್ದಾಗ ಆಹಾರವೇ ಬೇಕು ಅಂತ ಹಾಗೆ ಹಸಿವು ಅದನ್ನ ನೀಗಿಸೋದಕ್ಕೆ ಆಹಾರ ಮತ್ತು ಜ್ಞಾನದ ಹಸಿವು ಅದನ್ನ ನೀಗಿಸೋದಕ್ಕೆ ಅಕ್ಷರ ಮತ್ತು ನಿರಂತರ ಆರೋಗ್ಯ ಕ್ಷೇತ್ರ ತ್ರಯೇಪಿ ಅನ್ನಪೂರ್ಣಾಯ ತೇಜಸ್ವಿನಿ ಅನಂತಕುಮಾರ ಇತ್ಯಸ್ಯಾಹ ವಯಂ ಸೇವಾಂ ಸರ್ವದಾ ಸ್ವೀಕುರುವಂತಹ ಸ್ಮಃ ಕಳೆದ ಅನೇಕ ಸಮ್ಮೇಳನಗಳು ಸಂಸ್ಕೃತ ಭಾರತಿಯಲ್ಲಿ ಆದ ಅನೇಕ ಸಮ್ಮೇಳನಗಳಲ್ಲಿ ತೇಜಸ್ವಿನಿ ಅನಂತಕುಮಾರ ಮಹೋದಯಸ್ಯ ಭಗಿನ್ಯಾಹ ಯತಸ್ಯಾಹ ಮಾತು ಅನ್ನಂ ವಯಂ ಖಾದಂತಹ ಸ್ಮಃ ಇವತ್ತು ಕೂಡ ನಾವೇನು ಪ್ರಸಾದ ತಗೊಳ್ತಿದ್ದೀವಿ ತಗೊಳ್ಳೋರು ಇದ್ದೀವಿ ನಾವು ಎಲ್ಲರೂ ಪ್ರಸಾದ ತಗೊಂಡೇ ಹೋಗ್ತೀವಿ ಆ ಪ್ರಸಾದವನ್ನ ಕೊಡ್ತಿರೋರು ಅನ್ನಪೂರ್ಣೆ ತೇಜಸ್ವಿನಿ ಅನಂತ್ ಕುಮಾರ್ ಇನ್ನೊಂದು ದೊಡ್ಡ ವಿಷಯ ಅಂದ್ರೆ ನಮಗೆ ಒಂದು ಮನೆಯಲ್ಲಿ ಬೆಳಿಗ್ಗೆ ಒಂದು ಹತ್ತು ಜನರಿಗೆ ಹದಿನೈದು ಜನರಿಗೆ ನಾಲ್ಕು ಜನರಿಗೆ ಅಡಿಗೆ ಮಾಡಿದ್ರೆ ಇಷ್ಟು ಕಸ ಉಳಿಯುತ್ತೆ ನಾವು ಅದನ್ನು ಹಸಿ ಕಸ ಒಣ ಕಸ ಅಂತ ಬೇರೆ ಬೇರೆ ಮಾಡೋದಕ್ಕೆ ತುಂಬ ಸಮಯ ತಗೊಳ್ತೀವಿ ಆದರೆ ಪ್ರತಿನಿತ್ಯ ಲಕ್ಷಾಂತರ ಮಕ್ಕಳಿಗೆ ಅಡುಗೆ ಮಾಡುವಂತ ಅಮ್ಮ ಒಂದು ಕಸವನ್ನು ಹೊರಗಡೆ ಹಾಕಲ್ಲ ಆಶ್ಚರ್ಯ ಆಗ್ಬೋದು ಆ ಕಸದಿಂದ ರಸ ಆ ಕಸದಿಂದ ಇಟ್ಟಿಗೆಗಳನ್ನ ಮಾಡಿ ಅದರಲ್ಲೇ ಉರುವಲು ಮಾಡಿ ಅದರಲ್ಲೇ ಅನ್ನ ಮಾಡುವಂತ ಯೋಜನೆಯನ್ನ ಮಾಡ್ತಾ ಇರೋರು ಓದಿದ್ದು ಇಂಜಿನಿಯರಿಂಗ್ ಆದರೆ ತಲೆಯೆಲ್ಲ ನಿರಂತರ ವಿಜ್ಞಾನ ಅದರದ್ದೇ ಚಿಂತನೆ ಅದರದ್ದೇ ಸೇವಾ ಕ್ಷೇತ್ರಗಳಲ್ಲಿ ಇದನ್ನು ನಿರಂತರಂ ಸೇವಾ ಕ್ಷೇತ್ರ ಕಾರ್ಯಂ ಪ್ರತಿ ವರ್ಷಂ ರಕ್ತದಾನಂ ವಿಭಿನ್ನ ವೃಕ್ಷಾರೋಪಣಂ ಅವರ ಒಂದು ಕನಸಿದೆ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಸಸ್ಯಗಳು ಬರಬೇಕು ಅಂತ ಹೇಳಿ ಇವಾಗಿರೋದು ಏಳು ಜನರಿಗೆ ಒಂದು ಸಸ್ಯ ನನಗೆ ಗೊತ್ತಿಲ್ಲ ಸರಿಯಾಗಿ ಲೆಕ್ಕಾಚಾರ ನೋಡಿದಾಗ ಏಳು ಜನರಿಗೆ ಒಂದು ಸಸ್ಯ ಆದ್ರೆ ಮುಂದೆ ಇವರು ಕನಸಿರೋದು ಒಬ್ಬರಿಗೆ ಒಂದೊಂದು ಸಸ್ಯ ಅದು ಶುರುವಾಗಿದೆ ಈಗ ಗ್ರೀನ್ ಬೆಂಗಳೂರು ಶುರುವಾಗಿದೆ ಸಂಡೆ ಪ್ರತಿ ಭಾನುವಾರ ಪ್ರತಿ ಭಾನುವಾರ ಈ ರೀತಿ ಸಸ್ಯ ಆರೋಪಣ ನಡೀತಾ ಇದೆ ನಾವೆಲ್ಲ ಕೈ ಜೋಡಿಸ್ಬೋದು ಅದಮ್ಯ ಚೇತನ ಅಂತ ನೀವೇನಾದ್ರೂ ವೆಬ್ಸೈಟ್ಗೆ ಹೋಗಿ ನೋಡಿದರೆ ನಾನು ಹೇಳ್ತಿರೋದು ಒಂದು ತುಣುಕು ಮಾತ್ರ ಅದರಲ್ಲಿ ನೋಡಿ ನಾನು ಅಥವಾ ಇವ್ರನ್ನ ಸ್ವಲ್ಪ ಕೆಲಸ ನೋಡಿ ನಾನು ಹೇಳ್ತಿರೋದು ಅದಮ್ಯ ಚೇತನ ಫೌಂಡೇಶನ್ ಅದು ನಾವೇನ ಎಲ್ಲರೂ ಹೋಗೋಣ ಅದರಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಸೇವೆ ಮಾಡುವ ಸೌಭಾಗ್ಯ ಅಸ್ಮಾಕಿ ಭವತು ಇತಿ ಪ್ರಾರ್ಥಯನ್ ಅದ್ಯ ಭಗಿನ್ಯಾಹ ಮಾತು ಅನ್ನಪೂರ್ಣಾಯ ಅಹಂ ಸ್ವಾಗತಂ ಕರೋಮಿ ಭಾಗ್ಯಲಕ್ಷ್ಮಿ ಭಗಿನಿ ನಿವೇದಯಾಮಿ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿ ಭಾಗ್ಯಲಕ್ಷ್ಮಿ ಭಗಿನಿ ತಾಂ ನಿವೇದಯಾಮಿ ಗೌರವಾರ್ಪಣಂ ಕರೋತು ಇತಿ ಸಂಜೀವಿನಿ ಅನ್ನುವಂತಹ ವಿಶೇಷ ಪ್ರಾಂತ ಸಂಸ್ಕೃತದ ಬಗ್ಗೆಗಿನ ಪ್ರಾಂತ ಸಮ್ಮೇಳನದಲ್ಲಿ ನನಗೆ ಇಲ್ಲಿ ಬಂದು ತಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಭಾಗ್ಯಲಕ್ಷ್ಮಿಯವರೇ ಅವರೇ ಲಕ್ಷ್ಮೀನಾರಾಯಣ ಅವರೇ ಹಾಗೇನೇ ನಮ್ಮ ಹಯ ಹಯಗ್ರೀವ ಆಚಾರ್ಯ ಅವರೇ ನೆರೆದಿರುವಂಥ ಎಲ್ಲ ಹಿರಿಯರೇ ಮಕ್ಕಳೇ ಮತ್ತು ಆತ್ಮೀಯ ಬಂಧು ಭಗಿನಿಯರೇ ನನಗೆ ಅಲ್ಲಿ ಕೂತಾಗ ಮಕ್ಕಳು ಇಲ್ಲಿ ಸಂಸ್ಕೃತದಲ್ಲಿ ಇಷ್ಟೊಂದು ಸ್ಫುಟವಾಗಿ ಸ್ಪಷ್ಟವಾಗಿ ಮಾತಾಡೋದಷ್ಟೇ ಅಲ್ಲ ಅದನ್ನು ನಾಟಕ ರೂಪದಲ್ಲಿ ಹೇಳ್ತಾ ಇದ್ದಾಗ ನಿಜವಾಗ್ಲೂ ರೋಮಾಂಚನ ಆಗ್ತಾ ಇತ್ತು ಅಂದರೆ ನಮ್ಮ ಮಕ್ಕಳು ಯಾವುದು ನಮಗೆ ಮಾಡೋಕ್ಕಾಗಲ್ವೋ ಅದನ್ನು ನಮ್ಮ ಮಕ್ಕಳು ಮಾಡ್ತಾರೆ ಅಂತ ತಿಳಿದಾಗ ಮಾತ್ರ ಬಹುಶಃ ಅದು ತಮ್ಮ ತಂದೆ ತಾಯಿಗಳಿಗಿರ್ಬೋದು ಯಾಕಂದ್ರೆ ನಾನು ಒಬ್ಬ ತಾಯಿಯಾಗಿ ನನಗೆ ಯಾವಾಗಲೂ ಅನಿಸುತ್ತೆ ನನ್ನ ಮಗಳು ನನಗಿಂತ ಹೆಚ್ಚು ಚೆನ್ನಾಗಿ ಮಾಡಿದಾಗ ಮೊದಲನೇ ಸಂತೋಷ ಆಗೋದು ಅದು ತಾಯಿಗೆ ಹಾಗೆ ನಮ್ಮ ಮಕ್ಕಳು ಇವತ್ತೇನು ಸಂಸ್ಕೃತದಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ ಹೇಳ್ತಾ ಇದ್ದಾರೆ ಜಯತು ಸಂಸ್ಕೃತಂ ಜಯತು ಭಾರತಂ ಅಂತಂದಾಗ ನಿಜವಾಗ್ಲೂ ಸಂತೋಷ ಆಗುತ್ತೆ ಆ ಒಂದು ಬಹಳಷ್ಟು ಸಂದರ್ಭದಲ್ಲಿ ಹೊರಗಡೆ ಎಲ್ಲ ನಾವು ನೋಡ್ತಾ ಇರ್ತೀವಿ ಬರೀ ನೆಗೆಟಿವ್ ವಿಚಾರಗಳ ಬಗ್ಗೆನೇ ಚರ್ಚೆ ಜಾಸ್ತಿ ಆಗ್ತಾ ಇರ್ತದೆ ಟಿ ವಿಯಲ್ಲಿ ನೋಡಿ ಮನೆಯಲ್ಲಿ ನೋಡಿ ಯಾವಾಗಲೂ ಅದೇ ಚರ್ಚೆಯ ಸಂದರ್ಭದಲ್ಲಿ ಇಲ್ಲಿ ತಾವು ಮಾಡಿರುವಂತಹ ಈ ಕಾರ್ಯಕ್ರಮ ಇರ್ಬೋದು ಇವತ್ತು ನಮ್ಮ ಮಕ್ಕಳು ಮಾಡ್ತಿರುವಂತಹ ಈ ವಿಷಯಗಳನ್ನು ಹೇಳ್ತಾ ಇದ್ದಾಗ ಈಗ ತಾನೇ ನಾಟಕದಲ್ಲಿ ಹೇಳ್ತಾ ಇದ್ರು ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯ ಚಾಣಕ್ಯನು ಹೇಳಿಕೊಟ್ಟಿರುವಂತಹ ಅವರು ತೋರಿಸಿಕೊಟ್ಟಿರುವಂತಹ ಮಾರ್ಗದಲ್ಲಿ ಹೇಗೆ ಮೌರ್ಯ ಸಾಮ್ರಾಜ್ಯ ಆಯಿತು ನಂತರ ಹಕ್ಕ ಬುಕ್ಕರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಮಾಡಿದರು ಈ ಕೊನೆ ಕೊನೆಯ ಭಾಗದಲ್ಲಿ ಜೀಜಾಬಾಯಿಯ ಮಾರ್ಗದರ್ಶನದಲ್ಲಿ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದರು ಅಂದರೆ ಕಳೆದ ಒಂದು ಸಹಸ್ರ ವರ್ಷದಲ್ಲಿ ಸಾವಿರ ವರ್ಷದಲ್ಲೇ ಈ ಮೂರು ಎರಡು ಸಾವಿರ ವರ್ಷದಲ್ಲಿ ಈ ಮೂರು ಇಡೀ ಜಗತ್ತಿನಲ್ಲಿಯೇ ದೊಡ್ಡ ಸಾಮ್ರಾಜ್ಯಗಳು ಅವು ಬರೀ ಬರೀ ತಮ್ಮ ಏನು ಭೌಗೋಳಿಕ ಏರಿಯಾನ ಬೆಳೆಸಿದ್ದಲ್ಲ ಆದರೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಭಾಷೆಯನ್ನು ಬಹಳಷ್ಟು ರೀತಿಯಲ್ಲಿ ನಮ್ಮ ಭಾಷೆಯನ್ನು ಸಹ ಅವರು ಊರ್ಜಿತ ಮಾಡಿರುವಂಥದ್ದು ಸಾಮ್ರಾಜ್ಯ ಅಂದರೆ ಬರೀ ದೇಶ ಗೆದ್ದಿದ್ದಷ್ಟೇ ಅಲ್ಲ ಆ ವಿಷಯವನ್ನು ತಿಳ್ಕೊಂಡು ಅದರ ಅಭಿವೃದ್ಧಿಯನ್ನು ಮಾಡಿರುವಂಥ ಮೂರು ಸಾಮ್ರಾಜ್ಯವನ್ನು ಇತ್ತೀಚಿನ ದಿನದಲ್ಲೇ ಕಂಡಿರುವಂತಹ ದೇಶ ನಮ್ಮದು ಆದರೆ ಇವತ್ತು ನಾವು ಕಳೆದ ಒಂದು ಕೆಲ ವರ್ಷಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ಯಾಕಂದ್ರೆ ಮಕ್ಕಳ ಮುಂದೆ ನಾವು ಹೇಳಲೇಬೇಕು ಇವತ್ತು ನಾವು ನಮಗೆ ಬರಲ್ಲ ನಿಮ್ಮಷ್ಟು ನಮಗೆ ಈಗ ಮಾತಾಡಿದ್ದು ಅರ್ಥವಾದರೂ ಆಗ್ತಾ ಇದೆಯಲ್ಲ ಅನ್ನೋದೇ ಒಂದು ಸಂತೋಷ ಆದರೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಬರುವಷ್ಟು ಸಂಸ್ಕೃತ ನಮಗೆ ಬರ್ತಾ ಇಲ್ಲ ಆದರೆ ನಮ್ಮ ಮಕ್ಕಳು ಇವತ್ತು ಈ ಭಾಷೆಯನ್ನು ಕಲಿಬೇಕು ಈ ಥರದ ಸಮ್ಮೇಳನಗಳು ಮತ್ತೆ ನಮ್ಮ ಮಕ್ಕಳಲ್ಲಿರುವಂತಹ ಸೂಕ್ತವಾದ ಪ್ರತಿಭೆ ಏನಿದೆ ಆ ಅದಮ್ಯ ಚೇತನ ಏನಿದೆ ಅದನ್ನು ಈ ಥರದ ಸಮ್ಮೇಳನದಿಂದ ಅದು ಹೊರಗಡೆ ಬರ್ತದೆ ಹೆಚ್ಚು ಹೆಚ್ಚು ಜನ ನಮ್ಮ ಭಾಷೆಯನ್ನು ತಿಳಿದುಕೊಳ್ಳಲಿಕ್ಕೆ ಹೊರಗಿನವರೂ ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಿಕ್ಕೆ ಖಂಡಿತ ಅವಕಾಶ ಮಾಡಿಕೊಡ್ತದೆ ನನಗೆ ಪರಿಚಯ ಮಾಡುವಾಗ ಅನ್ನಪೂರ್ಣೆ ಅಂತ ಹೇಳಿದರು ಖಂಡಿತ ಅಲ್ಲ ಅದನ್ನು ಸರಿ ಮಾಡಬೇಕು ಅನ್ನಪೂರ್ಣೆಯ ಕೃಪೆಯಿಂದ ಇವತ್ತು ಪ್ರತಿದಿನ ಬೆಂಗಳೂರಿನಲ್ಲಿನೇ ಸುಮಾರು ಬೆಂಗಳೂರಿನಲ್ಲಿ ಐವತ್ತು ಸಾವಿರ ಮಕ್ಕಳಿಗೆ ಹುಬ್ಬಳ್ಳಿ ರಾಜಸ್ಥಾನದ ಜೋಧ್ಪುರ್ ಮತ್ತು ಕಲಬುರ್ಗಿ ಎಲ್ಲ ಸೇರಿ ಎರಡು ಲಕ್ಷ ಮಕ್ಕಳಿಗೆ ಊಟ ಕೊಡಲಿಕ್ಕೆ ಸಾಧ್ಯ ಆಗಿರೋದು ಆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮತ್ತು ಕೃಪೆಯಿಂದ ಮತ್ತು ಬಹಳಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ನಮ್ಮ ಸಂಸ್ಥೆಯನ್ನು ಪ್ರಾರಂಭಿಸಿದ ಮಾನ್ಯ ಅನಂತಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಇದು ಬರೀ ಸಂಸ್ಥೆ ಅಲ್ಲ ಇದೊಂದು ಆಂದೋಲನ ಆಗಬೇಕು ಸಾಮಾಜಿಕ ಸೇವೆಯಲ್ಲಿ ಆಂದೋಲನದ ಮಾದರಿಯಲ್ಲಿ ಎಲ್ಲರ ಜೊತೆಗೆ ತೆಗೆದುಕೊಂಡು ಹೋದಾಗ ಮಾತ್ರ ನಾವು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅದೇ ರೀತಿ ನಮ್ಮ ಭಾನುವಾರದ ಗಿಡ ನೆಡೋ ಕಾರ್ಯಕ್ರಮವೂ ಅದೇ ರೀತಿ ಒಂದು ಆಂದೋಲನ ಮಾದರಿಯಲ್ಲಿ ಹೋಗ್ತಾ ಇದೆ ನಾಳೆ ನೂರ ಐವತ್ತೆಂಟನೆಯ ಭಾನುವಾರ ಯಾರಿಗೆ ನಮ್ಮ ಭಾನುವಾರದ ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಇಚ್ಛೆ ಇದೆಯೋ ಬೇಕಿದ್ರೆ ನಾನೀಗಲೇ ನಾನೊಂದು ನಂಬರನ್ನು ಕೊಡ್ತೀನಿ ಆ ನಂಬರ್ಗೆ ನಿಮ್ಮ ಮೊಬೈಲ್ನಿಂದ ಮಿಸ್ಡ್ ಕಾಲ್ ಕೊಡಿ ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಈ ವಾರ ಎಲ್ಲಿ ನಡೀತೀರಾ ಅಂತ ಒಂದೊಂದು ವಾರ ಒಂದೊಂದು ಭಾಗದಲ್ಲಿ ನಾವು ನಡೀತಾ ಗಿಡವನ್ನ ನೆಡುವಂತ ಕಾರ್ಯಕ್ರಮ ಇರ್ತದೆ ನಾನೊಂದು ನಂಬರ್ ಹೇಳ್ತೀನಿ ದಯವಿಟ್ಟು ತಾವು ಒಂದು ಮಿಸ್ಡ್ ಕಾಲ್ ಕೊಟ್ರೆ ಪ್ರತಿ ವಾರ ನಿಮಗೆ ನಾವು ಎಲ್ಲಿ ಗಿಡ ನೆಡ್ತೀವಿ ಅನ್ನುವಂಥ ಲೊಕೇಶನ್ ಅನ್ನು ಕಳಿಸ್ಕೊಡ್ತೀವಿ ಖಂಡಿತ ನಮ್ಮ ಜೊತೆಗೆ ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಬನ್ನಿ ಹಾಗೆ ಅದಮ್ಯ ಚೇತನದ ಇನ್ನೊಂದು ಅಂದರೆ ಜೀರೋ ಗಾರ್ಬೇಜ್ ಅದ್ರ ಬಗ್ಗೆನೂ ಭಾಳ ಚೆನ್ನಾಗಿ ಸತ್ಯನಾರಾಯಣ ಅವರು ಈಗಾಗಲೇ ಹೇಳಿದ್ದಾರೆ ಕಸ ತಯಾರು ಮಾಡದೇ ಇರೋದು ಹೇಗೆ ಅನ್ನೋದು ಬಹಳ ಸಹಜವಾದ ಪ್ರಕ್ರಿಯೆ ಇದು ಮೊದಲಿನ ನಮ್ಮ ಹಿರಿಯರೆಲ್ಲ ಅದೇ ತರ ಮಾಡಿದ್ರು ಬಹುಶಃ ನೂರು ವರ್ಷದ ಹಿಂದೆ ನಮ್ಮ ಇತಿಹಾಸ ಯಾವುದೇ ಇದರಲ್ಲಿ ಕಸದ ಬುಟ್ಟಿ ಅನ್ನುವಂಥ ಕಲ್ಪನೆನೇ ಇರಲಿಲ್ಲ ಹೀಗಾಗಿ ಆ ಥರದ ಒಂದು ಸಣ್ಣ ಕಲ್ಪನೆಯನ್ನು ನಾವು ಕಳೆದ ಒಂಬತ್ತು ವರ್ಷದಿಂದ ಯಾವುದೇ ಕಸವನ್ನು ಮಹಾನಗರ ಪಾಲಿಕೆಗೆ ಕೊಡದೆ ಅಡುಗೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀವಿ ಜೊತೆಗೆ ಈ ಪೆಟ್ರೋಲಿಯಂ ಇಂಧನ ಯಾವುದನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವೋ ಎಲ್ ಪಿ ಜಿ ಅಥವಾ ಪೆಟ್ರೋಲಿಯಂ ಇಂಧನ ಅದಕ್ಕೆ ಪಳಿಯುಳಿಕೆ ಇಂಧನ ಅಂದರೆ ಫಾಸಿಲ್ ಫ್ಯೂಯಲ್ ಅಂತ ಹೇಳ್ತಾರೋ ಆ ಇಂಧನವನ್ನು ಬಳಸದೆ ಅಂದರೆ ಎಲ್ ಪಿ ಜಿ ಬಳಸದೆ ಕಸವನ್ನೇ ಫ್ಯೂಯಲ್ ಮಾಡಿ ಅದು ಕಳೆದ ಹತ್ತು ವರ್ಷದಿಂದ ನಾವು ಅಡುಗೆ ಮಾಡ್ತಾ ಇದ್ದೀವಿ ಒಂದು ಎಲ್ ಪಿ ಜಿ ಬಳಸದೆ ಈ ಥರದ ಕೆಲವೊಂದು ಪ್ರಯೋಗ ಮಾಡಿದೆ ನಾನೊಂದು ನಂಬರ್ ಹೇಳ್ತೀನಿ ದಯವಿಟ್ಟು ಮಿಸ್ಡ್ ಕಾಲ್ ಕೊಡಿ ಜೀರೋ ಏಟ್ ಜೀರೋ ತ್ರೀ ನೈನ್ ಟೂ ಸೆವೆನ್ ಫೈವ್ ಫೈವ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಟೂ ಸೆವೆನ್ ಫೈವ್ ಫೈವ್ ಫೋರ್ ಏಟ್ ನಮಗೆ ಈ ನಾಳೆಯ ಮೆಸೇಜ್ ಬರಲಿಕ್ಕಿಲ್ಲ ಅದರ ಮುಂದಿನ ಭಾನುವಾರದ ಮೆಸೇಜನ್ನು ಬರುತ್ತೆ ಮತ್ತು ಯಾವುದೇ ಈ ಥರದ ಯಾವುದೇ ಸಾಂಸ್ಕೃತಿಕ ಅಂದರೆ ಪ್ರಕೃತಿ ಮತ್ತು ಸಂಸ್ಕೃತಿಯ ಉಳಿವಿಕೆಗಾಗಿ ನಾವು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಿಮ್ಮೆಲ್ಲರ ಜೊತೆಗೆ ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯವೋ ಸದಾ ನಾನು ತಮ್ಮ ಸಂಸ್ಥೆಯ ಜೊತೆಗೆ ಈ ಮಕ್ಕಳ ಜೊತೆಗೆ ಖಂಡಿತ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ಇನ್ನೊಮ್ಮೆ ನನಗಿಲ್ಲೇ ಕರೆದು ಎರಡು ನಿಮಿಷ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮಾತರಂ ಅಹಂ ಧನ್ಯವಾದಾನ್ ಸಮರ್ಪಯಾಮಿ ಇದಾನಿಂ ಕಾರ್ಯಕ್ರಮಸ್ಯ ಅನುವರ್ತನಂ ಭವಿಷ್ಯ